ನವಯುಗ ಪದ್ಧತಿ ನವ ಸ್ತ್ರೀ ಪುರುಷಗೆ ನವರಂಗ ನವರಂಗಿ ನಾಟಗಳ ಅತಿಯಾಯ್ತು ನವಯುಗ ಪದ್ಧತಿ ನವ ಸ್ತ್ರೀ ಪುರುಷಗೆ ನವರಂಗ ನವರಂಗಿ ನಾಟಗಳ ಅತಿಯಾಯ್ತು ನಮ್ಮ ನವೀನ ಕೌತುಕ ಜಗವಾಯ್ತು ನಮ್ಮ ಲಾವಣಿಯೊಂದಿಗೆ ಬಲವಾಯ್ತು ಕಾವಿಯ ಧರಿಸಿದ ಕಪಟ ಸನ್ಯಾಸಿಯ ವಿಚಾರ ತತ್ವಗಳತಿಯಾಯ್ತು ಕನ್ನಡ ದೇಶದ ಕನ್ನಡ ಜನರಿಗೆ ಕನ್ನಡ ಭಾಷೆಯು ಮರೆತೋಯ್ತು ಕ ವರ ಕನ್ನಡ ಇಂಗ್ಲಿಷ್ ಬೆರೆತೋಯ್ತು ಹೊನ್ನಿನ ದೇಶವು ಮಂಡಾಯ್ತು ತಿನ್ನಲು ಮನೆಯೊಳು ಸೊನೆಗಳಾದರೂ ಕಣ್ಣಿಗೆ ಕನ್ನಡಿ ಬೇಕಾಯಿತು ಊಟಕ್ಕೆ ಟೇಬಲ್ ಪಾಠಕ್ಕೆ ಬೈಬಲ್ ಆಟಕ್ಕೆ ಸ್ಪೀಡ್ ಆಗೋಯ್ತು ವರ ಮೋಟಾರ್ ವಾಕಿಂಗ್ ಜೋರಾಯ್ತು ವರ ಸೋಡಾ ಸಿಗರೇಟ್ ಸೇದಾಯ್ತು ಬಾಟಲ್ ಬ್ರಾಂದಿ ಕೋಟಲೆಯಿಂದಲಿ ಲಾಟರಿ ಇನ್ಸ್ಟಾಲ್ಮೆಂಟ್ ಆಗೋಯ್ತು ಹೋಟೆಲ್ ತಿಂಡಿ ನಾಟಕ ಸಿನಿಮಾ ಕೋಟೆ ಪೇಟೆಯೋಳು ಹೆಚ್ಚಾಯ್ತು ಹೋಟೆಲ್ ತಿಂಡಿ ನಾಟಕ ಸಿನಿಮಾ ಕೋಟೆ ಪೇಟೆಯೊಳು ಹೆಚ್ಚಾಯ್ತು ಹ್ಯಾಟ್ ಬೂಟ್ ಕ್ರಾಫ್ಟ್ ತಲೆಯಾಯಿತು ಮೋಟು ಮೋಟು ದಮಿಸೆಯಾಯಿತು ಕೋಟು ರುಮಾಲು ಪೇಟೆ ಪೆನ್ ಪೇಟ ಪಂಚೆಗಳು ಸೇಟಿ ಸುಲ್ತಾನ್ರಿಗೆ ಎಡವಾಯಿತು ವಾಸನೆ ಎಣ್ಣೆ ಫೇಸ್ ಪೌಡರ್ ಎಳೆಕೋಸು ರದ್ದರಿಗೂ ಬೇಕಾಯ್ತು ಬಿಳಿ ಮೀಸೆಗೆ ಕರಿ ಮೀಸೆ ಬಳದಾಯ್ತು ಪರದೇಶದ ಲೈಫ್ ಸ್ಟೈಲ್ ಪರದೇಶಕ್ಕೆ ಲೈಫ್ ಸ್ಟೈಲ್ ಹರಿದೋಯ್ತು ಕಾಸಿಗೆ ಭಕ್ತರ್ ಭಾಷೆಗೆ ಮತ್ತರ್ ವೇಷಭೂಷಣಕ್ಕೆ ಜಗವಾಯ್ತು ಅಂಗನೆ ಮಣಿಯರ ನವ ಕೊಂಗು ಪಿಂಗು ಶೃಂಗಾರ ಚೇಷ್ಟೆಗಳು ಅತಿಯಾಯ್ತು ಇವರಂಗಡಿ ಬೀದಿ ಬೀದಿಯಲ್ಲಿ ಅಲೆದಾಯ್ತು ಬಲು ಸಂಘದ ಸ್ತ್ರೀಯರ ನಡೆ ಕೆಟ್ಟೋಯ್ತು ಅಂಗೈ ರವಿಕೆ ಮುಂಗೈ ಕರಿಬಳೆ ಮಾಯವೇ ಆಗೋಯ್ತು ಪಂಕಜಾಕ್ಷಿಯರ ಬಿಂಕದ ಮುಖದೊಳು ಅರ್ಸಿನ ಕುಂಕುಮ ಹಾರೋಯ್ತು ಇವರಂಕಿನ ಶಂಕೆ ಗಳತಿಯಾಯ್ತು ಬಲು ಸಂಕಟ ಸುದ್ದಿಯ ಮಾತಾಯ್ತು ಸಿನ ಡೊಂಕದ ಬೈತಲ್ಲೇ ಮಂಕಿನ ಮಂಕಿನ ಸ್ತ್ರೀಯರ ನಡೆಯಾಯ್ತು ಆಡಿಡಲಾಗದ ಬಡ ಪಶು ಪ್ರಾಣಿಗೂ ಬಿಗಿದರೆ ಬಂಡಿಯು ಬಿಗಿದು ಹೋಯ್ತು ಹಸುಗಳು ಕೊಡುವಂತ ಹಾಲನ್ನು ಕುಡಿದಾಯ್ತು ಹಸುಗಳು ಕೊಡು ಬಿಡುವಾದರೆ ಒಡನೆ ಒಡನೆಯ ಕಟುಕರ ವಶವಾಯಿತು ಒಡನೆಯ ಕಟುಕರ ವಶವಾಯ್ತು ಜಂಟಲ್ ಮೆಂಗಲ್ಲ ಗಂಟಲು ಗಾಣ ಕಂಠಕ್ಕೆ ಕಾಲರ್ ಬಿಗಿದಾಯ್ತು ನಿಜ ಒಂಟೆಯ ಕತ್ತಿನ ತೆರವಾಯ್ತು ಕೈ ಹೆಂಚಿಗೊಂದ ಒಂದು ಬೆಲೆ ಬೇಷಾಯಿತು ಕಂಠ ಕಂಠಕವ ಕಳೆವ ಶ್ರೀ ಕಂಠನ ಧ್ಯಾನವು ಮರೆತು ಹೋಯ್ತು ಮುದ್ದಿನ ಮಗನಿಗೆ ವಿದ್ಯೆಯ ಕಲಿಸಲು ಇದ್ದಂತ ಹಣವೆಲ್ಲ ಖರ್ಚಾಯ್ತು ಹೊಲ ಗದ್ದೆ ಮನೆ ಮಠ ಮಾರಾಯ್ತು ಮುದ್ದು ಮಗನ ಕೈ ಕೈ ಗುದ್ದಿಗೆ ಸಿಲುಕಿ ಮೆದ್ದಲು ಗತಿಪತಿ ಮೆದ್ದಲು ಸತಿಪತಿಗಿರದ್ ಹೋಯ್ತು ಈ ಶ್ರೇಷ್ಠ ಭಾರತದ ಶ್ರೇಷ್ಠ ಜನಾಂಗದಿ ನವಯುಗ ಪದ್ಧತಿ ब् नवयुगपद्धति नवयुग